ಲೆಸನ್ ನಂಬರ್ ಟ್ವೆಂಟಿ ಟೂ ಏನಪ್ಪ ನೀನ್ ಈ ಮೊಹಲ್ಲಾಕ್ ಪೇಪರ್ ಕೊಡ್ತೀಯಾ ಏನಪ್ಪ ನೀನ್ ಈ ಮೊಹಲ್ಲಾಕ್ ಪೇಪರ್ ಕೊಡ್ತೀಯಾ ಹೌದು ಸರ್ ಹೌದು ಸರ್ ಯಾವ ಯಾವ ಪೇಪರ್ ತರ್ತೀಯ ಯಾವ ಯಾವ ಪೇಪರ್ ತರ್ತೀಯ ಪ್ರಜಾವಾಣಿ ಕನ್ನಡಪ್ರಭ ಮತ್ತು ಸಂಯುಕ್ತ ಕರ್ನಾಟಕ ತರ್ತೀನಿ ಪ್ರಜಾವಾಣಿ ಕನ್ನಡಪ್ರಭ ಮತ್ತು ಸಂಯುಕ್ತ ಕರ್ನಾಟಕ ತರ್ತೀನಿ ಇಂಗ್ಲಿಷ್ ಪೇಪರ್ ಯಾವ್ದು ತರ್ತೀಯ ಇಂಗ್ಲಿಷ್ ಪೇಪರ್ ಯಾವ್ದು ತರ್ತೀಯ ಇಲ್ಲ ಸರ್ ನಾನು ಇಂಗ್ಲಿಷ್ ಪೇಪರ್ ತರಲ್ಲ ಇಲ್ಲ ಸರ್ ನಾನು ಇಂಗ್ಲಿಷ್ ಪೇಪರ್ ತರಲ್ಲ ನನ್ನ ಸ್ನೇಹಿತ ಮಾರ್ತಾನೆ ಅವನನ್ನು ಕೇಳ್ತೀನಿ ನನ್ನ ಸ್ನೇಹಿತ ಮಾರ್ತಾನೆ ಅವನನ್ನು ಕೇಳ್ತೀನಿ ನಿಮ್ಗೆ ಯಾವ್ದು ಬೇಕು ಹೇಳಿ ನಿಮ್ಗೆ ಯಾವ್ದು ಬೇಕು ಹೇಳಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ನೀನು ವಾರಪತ್ರಿಕೆ ಮಾಸಪತ್ರಿಕೆ ಯಾವುದನ್ನೂ ಮಾರಲ್ವಾ ನೀನು ವಾರಪತ್ರಿಕೆ ಮಾಸಪತ್ರಿಕೆ ಯಾವುದನ್ನೂ ಮಾರಲ್ವಾ ವಾರಪತ್ರಿಕೆ ಮಾಸ್ ಪತ್ರಿಕೆ ಎಲ್ಲ ಮಾರ್ತೀನಿ ಸಾರ್ ವಾರಪತ್ರಿಕೆ ಮಾಸಪತ್ರಿಕೆ ಎಲ್ಲ ಮಾರ್ತೀನಿ ಸಾರ್ ಆದ್ರೆ ಏರಿಯಾಕ್ಕೆ ತರಲ್ಲ ಆದರೆ ಏರಿಯಾಕ್ಕೆ ತರಲ್ಲ ಇಲ್ಲಿ ಅವು ಹೋಗಲ್ಲ ಸರ್ ಇಲ್ಲಿ ಅವು ಹೋಗಲ್ಲ ಸರ್ ಹಾಗಾದ್ರೆ ಈ ಏರಿಯಾದಲ್ಲಿ ಇಲ್ಸ್ಟ್ರೇಟೆಡ್ ವೀಕ್ಲಿನೂ ಖರ್ಚಾಗಲ್ವಾ ಹಾಗಾದ್ರೆ ಈ ಏರಿಯಾದಲ್ಲಿ ಇಲ್ಸ್ಟ್ರೇಟೆಡ್ ವೀಕ್ಲಿನೂ ಖರ್ಚಾಗಲ್ವಾ ಇಲ್ಲ ಆಗಲ್ಲ ಸರ್ ಇಲ್ಲ ಆಗಲ್ಲ ಸರ್ ಯಾರೂ ಅದನ್ನು ಓದಲ್ಲ ಯಾರೂ ಅದನ್ನು ಓದಲ್ಲ ಈ ಏರಿಯಾದಲ್ಲಿ ವಿದ್ಯಾವಂತರು ಕಡಿಮೆ ಈ ಏರಿಯಾದಲ್ಲಿ ವಿದ್ಯಾವಂತರು ಕಡಿಮೆ ನಿಮಗೆ ಬೇಕಾ ಹೇಳಿ ನಿಮಗೆ ಬೇಕಾ ಹೇಳಿ ಪೇಪರ್ ಜೊತೆ ಅದನ್ನು ಕೊಡ್ತೀನಿ ಪೇಪರ್ ಜೊತೆ ಅದನ್ನು ಕೊಡ್ತೀನಿ ಬೇಕು ಬೇಕು ಪೇಪರ್ ಯಾವತ್ತಿಂದ ಕೊಡ್ಲಿ ಸರ್ ಪೇಪರ್ ಯಾವತ್ತಿಂದ ಕೊಡ್ಲಿ ಸರ್ ಅದಕ್ಕೇನಂತೆ ಇವತ್ತಿಂದಾನೇ ಕೊಡು ಅದಕ್ಕೇನಂತೆ ಇವತ್ತಿಂದಾನೇ ಕೊಡು ದಯವಿಟ್ಟು ಏನು ತಿಳಿದುಕೋಬೇಡಿ ಸರ್ ದಯವಿಟ್ಟು ಏನು ತಿಳಿದುಕೋಬೇಡಿ ಸರ್ ಪೇಪರ್ ಕಡಿಮೆ ಇದೆ ಇವತ್ತು ಕೊಡಲ್ಲ ಪೇಪರ್ ಕಡಿಮೆ ಇದೆ ಇವತ್ತು ಕೊಡಲ್ಲ ನಾಳೆಯಿಂದ ಕೊಡ್ತೀನಿ ನಾಳೆಯಿಂದ ಕೊಡ್ತೀನಿ ಹಾಗೆ ಆಗ್ಲಿ ನಾಳೆಯಿಂದಾನೇ ಕೊಡು ಹಾಗೆ ಆಗ್ಲಿ ನಾಳೆಯಿಂದಾನೇ ಕೊಡು ತಮ್ಮ ಮನೆ ಯಾವುದು ಸರ್ ತಮ್ಮ ಮನೆ ಯಾವುದು ಸರ್ ಇಲ್ಲಿಂದ ಮೂರನೇ ಮನೆನೇ ನಮ್ದು ಇಲ್ಲಿಂದ ಮೂರನೇ ಮನೆನೆ ನಮ್ದು ಮುಂಗಡ ಹಣ ಎಷ್ಟು ಕೊಡ್ಲಿ ಮುಂಗಡ ಹಣ ಎಷ್ಟು ಕೊಡ್ಲಿ ಅದು ವರ್ತಮಾನ ಪತ್ರಿಕೆ ಮೇಲೆ ಹೋಗತ್ತೆ ಸರ್ ಅದು ವರ್ತಮಾನ್ ಪತ್ರಿಕೆ ಮೇಲೆ ಹೋಗುತ್ತೆ ಸರ್ ತಮಗೆ ಯಾವ ಪತ್ರಿಕೆ ಬೇಕು ತಮಗೆ ಯಾವ ಪತ್ರಿಕೆ ಬೇಕು ಪ್ರಜಾವಾಣಿ ಇರ್ಲಿ ಪ್ರಜಾವಾಣಿ ಇರ್ಲಿ ಪ್ರಜಾವಾಣಿಗೆ ತಿಂಗಳಿಗೆ ಒಂಬತ್ತು ರೂಪಾಯಿ ಪ್ರಜಾವಾಣಿಗೆ ತಿಂಗಳಿಗೆ ಒಂಬತ್ತು ರೂಪಾಯಿ ಸರಿ ತಗೋ ನಾಳೆಯಿಂದ ಕೊಡು ಸರಿ ತಗೋ ನಾಳೆಯಿಂದ ಕೊಡು ಬೆಳಗ್ಗೆ ಎಂಟು ಗಂಟೆಗೆ ಮನೆಯಲ್ಲೇ ಇರ್ತೀರಾ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಮನೆಯಲ್ಲೇ ಇರ್ತೀರಾ ಸರ್ ಇಲ್ಲ ನಾನ್ ಬೆಳಗ್ಗೆ ಇರಲ್ಲ ಇಲ್ಲ ನಾನ್ ಬೆಳಗ್ಗೆ ಇರಲ್ಲ ಆಳಿರ್ತಾನೆ ಅವನ್ ಕೈಲಿ ಕೊಡು ಆಳಿರ್ತಾನೆ ಅವನ್ ಕೈಲಿ ಕೊಡು ಆಗ್ಲಿ ಬರ್ತೀನಿ ಸರ್ ಆಗ್ಲಿ ಬರ್ತೀನಿ sir drills build up drill ಮಾಡಲ್ ಹೋಗಲ್ಲ ಮನೆಗೆ ಹೋಗಲ್ಲ ಸಾಯಂಕಾಲ ಮನೆಗೆ ಹೋಗಲ್ಲ ಇವತ್ತು ಸಾಯಂಕಾಲ ಮನೆಗೆ ಹೋಗಲ್ಲ ನಾನು ಇವತ್ತು ಸಾಯಂಕಾಲ ಮನೆಗೆ ಹೋಗಲ್ಲ ನಾವು ಬಿಲ್ಡಪ್ ಕುಡಿಯಲ್ಲ ನೀರು ಕುಡಿಯಲ್ಲ ಬಿಸಿ ನೀರು ಕುಡಿಯಲ್ಲ ಯಾವಾಗಲೂ ಬಿಸಿ ನೀರು ಕುಡಿಯಲ್ಲ ನಾನು ಯಾವಾಗಲೂ ಬಿಸಿ ನೀರು ಕುಡಿಯಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಕೆಟ್ಟ ಕೆಲಸ ಮಾಡಲ್ಲ ಅವಳು ಕೆಟ್ಟ ಕೆಲಸ ಮಾಡಲ್ಲ ಓದಲ್ಲ ಪಾಠ ಓದಲ್ಲ ಹೊಸ ಪಾಠ ಓದಲ್ಲ ಅವನು ಹೊಸ ಪಾಠ ಓದಲ್ಲ ತರಲ್ಲ ಪುಸ್ತಕ ತರಲ್ಲ ಕ್ಲಾಸಿಗೆ ಪುಸ್ತಕ ತರಲ್ಲ ಕಮಲ ಕ್ಲಾಸಿಗೆ ಪುಸ್ತಕ ತರಲ್ಲ ಬರಲ್ಲ ಏಕೆ ಬರಲ್ಲ ಮನೆಗೆ ಏಕೆ ಬರಲ್ಲ ನಮ್ಮನೆಗೆ ಏಕೆ ಬರಲ್ಲ ನೀನು ನಮ್ಮ ಮನೆಗೆ ಏಕೆ ಬರಲ್ಲ ಮಾಡಲ್. ನೋಡಲ್ಲವಾ ಸಿನಿಮಾ ನೋಡಲ್ಲವಾ ಮಲಯಾಳಂ ಸಿನಿಮಾ ನೋಡಲ್ಲವಾ ಜಾನಕಿ ಮಲಯಾಳಂ ಸಿನಿಮಾ ನೋಡಲ್ವಾ ನಿನ್ನ ಸ್ನೇಹಿತೆ ಜಾನಕಿ ಮಲಯಾಳಂ ಸಿನಿಮಾ ನೋಡಲ್ಲವಾ ನಾವು ಬಿಲ್ಡಪ್ ಕೊಡಲ್ಲವಾ ಸಾಲ ಕೊಡಲ್ಲವಾ ಹತ್ತು ರೂಪಾಯಿ ಸಾಲ ಕೊಡಲ್ಲವಾ? ನೀನು ಹತ್ತು ರೂಪಾಯಿ ಸಾಲ ಕೊಡಲ್ವಾ ತಿನ್ನಲ್ಲವಾ ಹಣ್ಣು ತಿನ್ನಲ್ಲವಾ ಮಾವಿನ ಹಣ್ಣು ತಿನ್ನಲ್ವಾ ಕಮಲ ಮಾವಿನ ಹಣ್ಣು ತಿನ್ನಲ್ವಾ ಇರಲ್ಲವಾ ಶಾಲೆಯಲ್ಲಿ ಇರಲ್ವಾ ಬೆಳಿಗ್ಗೆ ಶಾಲೆಯಲ್ಲಿ ಇರಲ್ವಾ ನೀವು ಬೆಳಗ್ಗೆ ಶಾಲೆಯಲ್ಲಿ ಇರಲ್ವಾ ತಗೊಳಲ್ವಾ ಸಾಮಾನು ತಗೊಳಲ್ವಾ ಕಾವೇರಿ ಎಂಪೋರಿಯಂನಲ್ಲಿ ಸಾಮಾನು ತಗೊಳಲ್ವಾ ನೀವು ಕಾವೇರಿ ಎಂಪೋರಿಯಂನಲ್ಲಿ ಸಾಮಾನು ತಗೊಳಲ್ವಾ ಸಿಗಲ್ವಾ ಸೀರೆ ಸಿಗಲ್ವಾ ಈ ತರಹ ಸೀರೆ ಸಿಗಲ್ವಾ ಅಂಗಡಿಲಿ ಈ ತರಹ ಸೀರೆ ಸಿಗಲ್ವಾ ಟ್ರಾನ್ಸ್ಫರ್ಮೇಶನ್ ಡ್ರಿಲ್ ಮಾಡಲ್ ನಾನು ಮನೆಗೆ ಹೋಗ್ತೀನಿ ನಾನು ಮನೆಗೆ ಹೋಗಲ್ಲ ನೌ ಟ್ರಾನ್ಸ್ಫಾರ್ಮ್ ರವಿ ಪುಸ್ತಕ ಬರೀತಾನೆ ರವಿ ಪುಸ್ತಕ ಬರಿಯಲ್ಲ ಪಲ್ಲವಿ ಸಾಯಂಕಾಲ ಸಿಗ್ತಾಳೆ ಪಲ್ಲವಿ ಸಾಯಂಕಾಲ ಸಿಗಲ್ಲ ಮಾಧವಿ ಅಲ್ಲಿ ಕೂತ್ಕೋತಾಳೆ ಮಾಧವಿ ಅಲ್ಲಿ ಕೂತ್ಕೊಳ್ಳಲ್ಲ ರಾಜು ನನಗೆ ಪೇಪರ್ ಕೊಡ್ತಾರೆ ರಾಜು ನನಗೆ ಪೇಪರ್ ಕೊಡಲ್ಲ ಮಾಡಲ್ ನಿಮ್ಮ ಸ್ನೇಹಿತ ಪೇಪರ್ ಮಾರಲ್ಲ ನಿಮ್ಮ ಸ್ನೇಹಿತ ಪೇಪರ್ ಮಾರಲ್ವಾ ನೌ ಟ್ರಾನ್ಸ್ಫಾರ್ಮ್ ಅವರು ಅಂಗಡಿಯಲ್ಲಿ ಇರಲ್ಲ ಅವರು ಅಂಗಡಿಯಲ್ಲಿ ಇರಲ್ವಾ ಶಾಂತಿ ಮನೆಗೆ ಬರಲ್ಲ ಶಾಂತಿ ಮನೆಗೆ ಬರಲ್ವಾ ನೀವು ಸಿನಿಮಾಕ್ಕೆ ಹೋಗಲ್ಲ ನೀವು ಸಿನಿಮಾಕ್ಕೆ ಹೋಗಲ್ವಾ ಅವನು ಕೆಲಸ ಮಾಡಲ್ಲ ಅವನು ಕೆಲಸ ಮಾಡಲ್ವಾ ಮಾಡಲ್ ನೀವು ಸಿನಿಮಾ ನೋಡ್ತೀರಾ ನೀವು ಸಿನಿಮಾ ನೋಡಲ್ವಾ ನೌ ಟ್ರಾನ್ಸ್ಫಾರ್ಮ್ ನಮ್ಮನೆಗೆ ನಿಮ್ ತಂಗಿನ್ ಕಳಿಸ್ತೀರಾ ನಮ್ ಮನೆಗೆ ನಿಮ್ ತಂಗಿನ್ ಕಳಿಸಲ್ವಾ ನೀವು ತುಂಬಾ ಯೋಚನೆ ಮಾಡ್ತೀರಾ ನೀವು ತುಂಬಾ ಯೋಚನೆ ಮಾಡಲ್ವಾ ಈ ಏರಿಯಾದಲ್ಲಿ ಇಂಗ್ಲಿಷ್ ಪತ್ರಿಕೆ ಖರ್ಚಾಗತ್ತಾ ಈ ಏರಿಯಾದಲ್ಲಿ ಇಂಗ್ಲಿಷ್ ಪತ್ರಿಕೆ ಖರ್ಚಾಗಲ್ವಾ ನೀವು ಹಣ್ ತಿಂತೀರಾ ನೀವು ಹಣ್ಣು ತಿನ್ನಲ್ವಾ